ಎರಡನೇ ಶ್ಲೋಕದ ವಿಷ್ಣುಪರ ಟೀಕೆ ನಿನ್ನೆ ಉಳಿದಿತ್ತು ಅಲ್ಲಿಂದ ಮುಂದುವರಿಯೋಣ ಹರಿಪಕ್ಷೇಪ್ಯೇವಂ ಅಥವಾ ಯಂ ಕಾರ್ಯ ಕಾರ್ಯಪ್ರಪಂಚ भेदात चकितम भीतम कार्य प्रपंचम मा पश्यतु इति शङ्कमानं श्रुतिः अभिधत्ते इति पूर्ववत् ಇದೆ ಮಾಯೆಯಿಂದ ಆದಂತಹ ಪ್ರಪಂಚ ಈ ಪ್ರಪಂಚದಲ್ಲಿ ನಾನಾತ್ವವನ್ನು ಜೀವ ನೋಡ್ತಾ ಇರ್ತಾನೆ ನಾನಾತ್ವ ಅಂದರೆ ಅವನು ಬೇರೆ ಇವನು ಬೇರೆ ನಾನು ಬೇರೆ ನೀನು ಬೇರೆ ಇತ್ಯಾದಿ ಇತ್ಯಾದಿ ಈ ನಾನಾತ್ವವನ್ನು ನೋಡ್ತಾ ಇರುವಂಥದ್ದು ಏನು ಮಾಡ್ತಾ ಇದೆ ಸದೃಷ್ಟಿ ಯಾವುದು ಸದೃಷ್ಟಿ ಅಂದ್ರೆ ಎಲ್ಲದರಲ್ಲಿಯೂ ಭಗವಂತನನ್ನು ಕಾಣುವಂಥದ್ದು ಸದೃಷ್ಟಿ ಸಮದೃಷ್ಟಿ ಆದರೆ ಕಾರ್ಯಪ್ರಪಂಚದಲ್ಲಿ ಬೇರೆ ಬೇರೆ ಇರೋದ್ರಿಂದ ಒಂದು ಇವನು ಬೇರೆ ಅವನು ಬೇರೆ ಇದು ಬೇರೆ ಅದು ಬೇರೆ ಅಂತ ಕಾಣಿಸ್ತಾ ಇದೆ ಇನ್ನೊಂದೇನು ಇದು ಯಾವುದು ಭಗವಂತ ಅಲ್ಲ ಅಂತ ಇನ್ನೊಂದು ಬುದ್ಧಿಗೆ ಬರ್ತಾ ಇರೋದು ಎಲ್ಲವೂ ಭಗವಂತನೊಂದು ಕಂಡ್ರೆ ಭೇದ ದೃಷ್ಟಿ ಇರೋದಿಲ್ಲ ಅವನು ಬ್ರಹ್ಮಜ್ಞಾನಿ ಆಗ್ತಾನೆ ಇಂತಹ ಕಾರ್ಯಪ್ರಪಂಚದಲ್ಲಿ ಭೇದ ದೃಷ್ಟಿ ಇರುವಂತಹ ಜೀವ ಎಲ್ಲವನ್ನು ಬೇರೆ ಬೇರೆಯಾಗಿ ನೋಡಿಕೊಂಡು ನನ್ನನ್ನು ಅಂದರೆ ಭಗವಂತನನ್ನು ನೋಡದೆ ಹೋಗ್ತಾನಲ್ಲವಾ ಅಂತನ್ನು ಕಳಕಳಿ ಭಗವಂತನಿಗೆ ನಮ್ಮ ಬಗ್ಗೆ ಜೀವದ ಬಗ್ಗೆ ಕಳಕಳಿ ಭಗವಂತನಿಗೆ ಅಯ್ಯೋ ಈ ಮೂಢ ನನ್ನನ್ನು ಬಿಟ್ಟು ಪ್ರಪಂಚ ಇದೆ ಅಂತ ತಿಳ್ಕೊಳ್ತಾ ಇದ್ದಾನಲ್ಲ ಇವನು ಬೇರೆ ಅವನು ಬೇರೆ ಅಂತ ತಿಳಿತಾ ಇದ್ದಾನಲ್ಲ ಅಂತ ಭಗವಂತ ತಿಳಿತಾನೆ ಅಂತ ಶ್ರುತಿ ನಮಗೆ ಹೇಳ್ಕೊಡ್ತಾ ಇದೆ ಶ್ರುತಿಗೆ ಎಷ್ಟು ಕಳಕಳಿ ಭಗವಂತನಿಗೆ ಎಷ್ಟು ಕಳಕಳಿ ಅಂತಂದ್ರೆ ಹೇಗಾದರೂ ಮಾಡಿ ಇವನನ್ನ ಈ ಜೀವನನ್ನ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯಬೇಕು ಅಂತನ್ನೋದು ಭಗವಂತನ ಶ್ರುತಿಯ ಕಳಕಳಿ ಆದರೆ ನಾವು ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀವಿ ಏಕತ್ವ ದೃಷ್ಟಿ ವಿಷ್ಣು ಪರವಾಗಿ ಯಾವ ವಿಗ್ರಹ ಅಲ್ಲಿ ಇದ್ದಿದ್ದು ನಂದಿ ಪಾರ್ವತಿ ಪಿನಾಕ ಅವನ ಧನಸ್ಸು ಇತ್ಯಾದಿ ಮತ್ತು ಅವನ ಪರಿವಾರ ಅದರಿಂದ ಗುರುತಿಸಲ್ಪಡುವಂತಹ ಅವನ ವಿಗ್ರಹ ಇಲ್ಲಿ ವಿಷ್ಣು ಪರವಾಗಿ ನೋಡಿದ್ರೆ ಕಮಲ ಕಂಬು ಕೌಮೋದಕಿ ರಥಾಂಗ ಕಮಲಾಲಯ ಕೌಸ್ತುಭಾದಿ ಉಪಲಕ್ಷಿತೆ ಕಮಲ ಕಂಬು ಅಂದರೆ ಶಂಖ ಕೌಮೋದಕಿ ಅವನ ಗದೆ ರಥಾಂಗ ಚಕ್ರ ಸುದರ್ಶನ ಚಕ್ರ ಕಮಲಾಲಯ ಲಕ್ಷ್ಮೀ ಕೌಸ್ತುಭ ಅವನ ಕೊರಲಲ್ಲಿರುವಂತಹ ರತ್ನ ಆದಿ ಉಪಲಕ್ಷಿತೆ ನವ ಜಲಧರ ಶ್ಯಾಮ ಧಾಮನಿ श्री विग्रहे ಜಲಧರ ಅಂದರೆ ಮೋಡ ಆಗತಾನೆ ಆದಂತಹ ಮೋಡ ಮಳೆಗರದಿಲ್ಲ ಅಷ್ಟು ಕಪ್ಪಾಗಿರುವಂತಹ ಮೋಡ ಆ ಮೋಡದ ತರಹ ದೇಹದ ಕಾಂತಿಯನ್ನು ಹೊಂದಿರುವಂತಹ ಭಗವಂತ ಶ್ರೀ ಇಂತಹ ಶ್ರೀ ವಿಗ್ರಹದಲ್ಲಿ ವೈಕುಂಠವರ್ತಿನಿ ವೈಕುಂಠದಲ್ಲಿ ಇರುವಂತಹ ವೈಕುಂಠ ಲೋಕದಲ್ಲಿ ವಾಸ ಮಾಡುವಂತಹ ವೇಣುವಾದನಾದಿ ವಿವಿಧ ವಿಹಾರ ಪರಾಯಣೆ ವೇಣುವಾದನಾದಿ ವಿಹಾರಗಳನ್ನು ಮಾಡುತ್ತಿರುವಂತಹ ಭಗವಂತ ಗೋಪಕಿಶೋರೇ ವಾ ವೃಂದಾವನ ವರ್ತಿನಿ ಒಂದು ವೈಕುಂಠವಾಸಿ ಅಂತಾದರೂ ತಿಳಿಯಿರಿ ಇಲ್ಲದೇ ಇದ್ರೆ ವಾಸಿ ಅಂತಾದರೂ ತಿಳಿಯಿರಿ ಕಸ್ಯ ಮನೋ ನಾಪತತಿ ಅಲ್ಲಿ ಪತತಿ ಅಂತ ಮಾಡಿದ್ರು ಇಲ್ಲಿ ಆಪತತಿ ಅಂತ ಮಾಡಿದ್ದಾರೆ ಎರಡಕ್ಕೂ ಶಿವಪರವಾಗಿಯೂ ಪರವಾಗಿಯೂ ಆ ಪದ್ಧತಿನ ತಗೋಬಹುದು ಏನದರ ಅರ್ಥ ಆ ಪದ್ಧತಿ ಅಂತಂದ್ರೆ ಅಪಗತ ತತಿ ವಿಸ್ತಾರ ಯಸ್ಮಾತ್ ತತ್ ಅಪತತಿ ಯಾವುದರಲ್ಲಿ ತತಿ ಇಲ್ಲವೋ ತತಿ ಅಂದರೆ ವಿಸ್ತಾರ ಅಪಗತ ತತಿ ಯಸ್ಮಾತ್ ಯಾವುದರಿಂದ ವಿಸ್ತಾರವು ಹೊರಟು ಹೋಗಿದೆಯೋ ಅಂತಹ ಮನಸ್ಸಿನೊಂದಿಗೆ ವಿಸ್ತಾರ ಹೊರಟು ಹೋಗುವುದು ಅಂದ್ರೇನು ಏಕಾಗ್ರ ಮನಸ್ಸಿನೊಂದಿಗೆ ಅಂತ ಸಂಕುಚಿತ ಮನಸ್ಸನ್ನು ಸಂಕುಚಿತ ಮಾಡುವುದು ಭಗವಂತನ ವಿಗ್ರಹದಲ್ಲಿ ಮನಸ್ಸನ್ನು ಇಡುವುದು ಸಂಕುಚಿತ ಇತ್ಯರ್ಥ ಭಗವಂತನಲ್ಲಿ ಈ ವಿಗ್ರಹದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡುತ್ತೇನೆ ಅಂತ ಕವಿ ಹೇಳ್ತಾ ಇರೋದು ನಮಗೆ ಉಪದೇಶ ಏನು ಅದರಲ್ಲಿ ಅಂದ್ರೆ ನಾವು ಅಂತಹ ವಿಗ್ರಹದಲ್ಲಿ ಮನಸ್ಸನ್ನ ಏಕಾಗ್ರ ಮಾಡಬೇಕು ತವ ಶ್ರೀ ವಿಗ್ರಹಾನುಚಿಂತನೆ ತದ್ಗುಣಾನುಕಥನೆ ಚ ವಿಷಯಾಂತರ परित्यागेन तद्गुणानुकथने च विषयांतरपरित्यागेन विलीयमानावस्थं मनः वचश्च एकमात्र विषयतया संकुचितं भवति ನಿನ್ನ ಈ ಶ್ರೀ ವಿಗ್ರಹ ಯಾವುದಿದೆಯೋ ಆ ಶ್ರೀ ವಿಗ್ರಹದಲ್ಲಿ ಮನಸ್ಸನ್ನ ಇಡುವ ಹಾಗೆ ಮನಸ್ಸನ್ನ ಏಕಾಗ್ರ ಮಾಡುವ ಹಾಗೆ ಮತ್ತು ನಿನ್ನ ಗುಣಕಥನದಲ್ಲಿ ಮನಸ್ಸನ್ನ ವಾಕನ್ನ ನಿನ್ನ ಗುಣಕಥನದಲ್ಲಿ ವಾಕನ್ನ ತೊಡಗಿಸುವ ಹಾಗೆ ಆಗಲಿ ಆಗುತ್ತದೆ ಅಂತ ಹೇಳ್ತಾರೆ ಆಗಲಿ ಏಕಮಾತ್ರ ವಿಷಯತೆಯ ಸಂಕುಚಿತಂ ಭವತಿ ಒಂದೇ ವಿಷಯ ಮನಸ್ಸಿಗೆ ಬಾಕಿಗೆ ಹಾಗೆ ಆಗುತ್ತದೆ ಆಗಲಿ ಅಂತ ತವ ಶ್ರೀ ವಿಗ್ರಹೇ ಏವ ಆಸಕ್ತಂ ಭವತೀತಿ ಭಾವ ನಿನ್ನ ವಿಗ್ರಹದಲ್ಲೇ ಏಕಾಗ್ರವಾಗುತ್ತದೆ ಏಕಾಗ್ರವಾಗಲಿ ಆಗುತ್ತದೆ ಅಂತ ಕವಿಯ ಅನುಭವ ನಮಗೆ ತಗೊಂಡ್ರೆ ಆಗಲಿ ಅಂತ ತಗೋಬೇಕು ಮೂರನೇ ಶ್ಲೋಕ ಅದಕ್ಕೆ ಸಣ್ಣ ಅವತರಣಿಕೆ ननु एवं स्तुत्यत्वेऽपि हरिहरयोः सर्वज्ञयोः अनभिनवया स्तुत्या न मनोनुरञ्जनं तद्विना न तत्प्रसादः तं विना फलमिति ಸ್ತುತಿಯನ್ನೇನೋ ಮಾಡಲಿಕ್ಕೆ ಆರಂಭ ಮಾಡಿದ್ದೀಯೇ ಆದರೆ ಏನು ವೈಶಿಷ್ಟ್ಯ ಇದೆ ನಿನ್ನ ಸ್ತುತಿಯಲ್ಲಿ ಅಂತ ಪ್ರಶ್ನೆ ಮನೋರಂಜನೆ ಏನಾಗೋದಿಲ್ಲ ಭಗವಂತನಿಗೆ ಹೊಸದಾಗೇನೋ ಮಾಡ್ತೀಯಾ ಸರಿ ನೀನೇ ಹೇಳಿದ್ದೀಯ ಬ್ರಹ್ಮಾದಿಗಳ ಸ್ತುತಿಗಳು ದೋಷಯುಕ್ತವಾಗ್ತವೆ ಅಂತ ಹೇಳಿಕೊಂಡು ಮತ್ತೆ ವಿನಯ ಭಾವದಿಂದ ನಾನು ಸ್ತುತಿಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀಯ ಇದರಿಂದ ಭಗವಂತನಿಗೆ ಮನೋರಂಜನೆ ಯಾಕಾಗಬೇಕು ಆಗೋ ಆಗಬೇಕು ಅಂತ ಏನಿಲ್ವಲ್ಲ ಅಂತನೋ ಪ್ರಶ್ನೆ ಆ ಮನಸ್ಸಿಗೆ ಸ್ವಲ್ಪ ಸ್ಥೂಲವಾಗಿ ತಗೊಂಡ್ರೆ ಯಾರಾದರೂ ಸ್ವಲ್ಪ ನಮಗಿಂತ ಮೇಲಿನವರು ಅವರ ಸ್ತುತಿಯನ್ನು ಮಾಡಿದ್ರೆ ಅದರಿಂದ ಅವರು ತುಷ್ಟರಾಗಿ ನಮಗೆ ನಾವು ಬೇಕಾದಂಥದ್ದು ಕೊಡುತ್ತಾರೆ ಅಂತನ್ನೋದು ಲೋಕವಾಡಿಕೆ ಭಗವಂತನಿಗೆ ಹೀಗೆ ಅನ್ವಯಿಸಿದ್ರೆ ಹೊಸ ಸ್ತುತಿಯನ್ನೇನೋ ಮಾಡ್ತಾ ಇದ್ದೀನಿ ಆದರೆ ಹೊಸದು ಮಾತ್ರ ಆದರೆ ಏನು ಪ್ರಯೋಜನ ಇಲ್ವಲ್ಲ ಭಗವಂತನ ಮನೋರಂಜನೆಯೂ ಕೂಡ ಆಗಬೇಕು ಇದರಲ್ಲಿ ಅಂತ ಯಾರಾದರೂ ಹೇಳಿದ್ರೆ ಆ ಮನೋರಂಜನೆ ಇಲ್ಲದೆ ಅವನ ಪ್ರಸನ್ನತೆ ಪ್ರಸಾದ ಇಲ್ಲ ఆ ప్రసాదం ఇల్లదే ఇదరే ఫల హువింద పునరపి స్తుతేహై వ్యర్థే ప్రాప్తే వ్యర్థాయ తో స్తుతి హోసతు ఆదా మాత్రకే అదేను మనోరంజక ఆగ్గబెదు అంటే ఏనిల్లా వ్యర్థాయ తో స్తుతి ಅಂತೇನಾದರೂ ಹೇಳಿದ್ರೆ ಸಾರ್ಥಕ್ಯಂ ದರ್ಶಯನ್ ಸ್ತೌತಿ ಇಲ್ಲ ಹಾಗಲ್ಲ ಸಾರ್ಥಕವಾಗಿಯೇ ಇದೆ ನಾನು ಮಾಡ್ತಾ ಇರುವಂತಹ ಸ್ತುತಿ ಹೇಗೆ ಅಂತನ್ನೋದು ಮುಂದಿನ ಶ್ಲೋಕ मधुस्फीतावाचः परममृतम् निर्मितवतः तव ब्रह्मन् किम् वागपि सुरगुरोर्विस्मयपदम् मम त्वेतां वाणीम् गुणकथनपुण्येन भवतः पुनामीत्यर्थेऽस्मिन् पुरमधनबुद्धिर्व्यवसिता ಅರ್ಥದ ಸಾರವನ್ನು ಹೇಳ್ತಾ ಇದ್ದೀನಿ ಮಧುಸ್ಫೀತ ವಾಚ ಮಧುವಿನಿಂದ ಮಾಧುರ್ಯದಿಂದ ಸೌಂದರ್ಯದಿಂದ ಸ್ಫೀತಾ ಕೊಬ್ಬಿದಂತಹ ಮಾಧುರ್ಯದಿಂದ ಕೊಬ್ಬಿರುವಂಥದ್ದು ಏನು ವಾಚ ಮಾತುಗಳು ಮಧುಭರಿತ ಮಾಧುರ್ಯಭರಿತ ಮಾತುಗಳನ್ನು ಸೃಷ್ಟಿ ಮಾಡಿದಂಥವನು ನೀನು ನಿರ್ಮಿತವತಃ ಮಧುವಿನಿಂದ ಕೂಡಿದಂತಹ ಮಾತುಗಳನ್ನು ನಿರ್ಮಿಸಿದಂತಹ ನೀನು ನಿನಗೆ ಬ್ರಹ್ಮನ್ ಹೇ ಬ್ರಹ್ಮನ್ ಮಧುಸ್ಫೀತ ವಾಚ ನಿರ್ಮಿತವತಃ ಇಂತಹ ಮಾಧುರ್ಯದಿಂದ ಕೂಡಿದಂತಹ ಮಾತುಗಳನ್ನು ಅಂದರೆ ವೇದವನ್ನ ವೇದವಾಣಿಯನ್ನ ನಿರ್ಮಿಸಿದಂತಹ ನಿನಗೆ ಯಸ್ಯ ವಿಶ್ವಸಿತಂ ವೇದ ಅಂತ ಬರೋದು ಭಗವಂತನಿಂದಲೇ ವೇದಗಳು ನಿರ್ಮಾಣವಾದವು ನಿರ್ಮಿತವತಃ ತವ ಬ್ರಹ್ಮನ್ ಹೇ ಬ್ರಹ್ಮನ್ ಕಿಂ ವಾದಪಿ ಸುರಗುರೋರ್ ವಿಸ್ಮಯ ಪದಂ ಇಂತಹ ಮಾಧುರ್ಯದಿಂದ ಕೊಬ್ಬಿದಂತಹ ವೇದವಾಣಿಯನ್ನ ನಿರ್ಮಿಸಿದಂತಹ ನಿನಗೆ ಏನು ಬೃಹಸ್ಪತಿಯ ಮಾತುಗಳೂ ಕೂಡ ಸುಂದರ ಎನಿಸಲಿಕ್ಕೆ ಸಾಧ್ಯ ಇದೆಯಾ ಕಿಂವಾಗಪಿ ವಾದಪಿ ಸುರಗುರೋರ್ ವಿಸ್ಮಯ ಪದಂ ಸುರಗುರುವ ಸುರಗುರುವಾದಂತಹ ಬೃಹಸ್ಪತಿಯ ಮಾತುಗಳೂ ಕೂಡ ನಿನಗೆ ವಿಸ್ಮಯ ತರಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಯಾಕೆಂದರೆ ಸುರಗುರು ಕೂಡ ಉತ್ಪತ್ತಿಯಾಗಿರುವಂಥದ್ದು ನಿನ್ನ ವೇದವಾಣಿಯಿಂದಲೇ ಮತ್ತೆ ಯಾಕೆ ಹೊರಟೆ ಸ್ತುತಿಯನ್ನು ಮಾಡಲಿಕ್ಕೆ ಯಾವ ಸ್ತುತಿಯೂ ಕೂಡ ನಿನ್ನನ್ನು ರಂಜಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾಕೆ ಹೊರಟೆ ನೀನು ಸ್ತುತಿಯನ್ನು ಮಾಡಲಿಕ್ಕೆ ಅಂತಂದರೆ ಮಮತ್ವೇತಾಂ ವಾಣೀಂ ಗುಣಕಥನ ಪುಣ್ಯೇನ ಭವತಃ ಪುನಾಮಿ ನನ್ನ ಈ ವಾಣಿ ಇದೆಯಲ್ಲ ಅತ್ಯಂತ ಕಲುಷಿತ ವಾಣಿ ಬರೀ ಯಾವಾಗಲೂ ಲೌಕಿಕದಲ್ಲೇ ಇರುವಂತಹ ವಾಣಿ ನನ್ನದು ಮಾತು ಈ ಮಾತನ್ನು ನಾನು ಶುದ್ಧಿ ಮಾಡಬೇಕು ಪುನಾಮಿ ಈ ಮಾತುಗಳನ್ನು ಶುದ್ಧಿ ಮಾಡಲಿಕ್ಕೋಸ್ಕರವಾಗಿ ನಿನ್ನ ಈ ಸ್ತುತಿಯನ್ನು ಮಾಡ್ತಾ ಇದ್ದೇನೆ ಪುನಾಮಿ ಇತ್ಯರ್ಥೇಸ್ಮಿನ್ ಇದೇ ನನಗೆ ಅರ್ಥ ಇದೇ ನನಗೆ ಪ್ರಯೋಜನ ಇತ್ಯರ್ಥೇಸ್ಮಿನ್ ಪುರಮಥನ ಹೇ ಪುರಮಥನನೇ ತ್ರಿಪುರಗಳನ್ನು ನಾಶ ಮಾಡಿದಂಥವನೇ ಮಮ ಬುದ್ಧಿ ವ್ಯವಸಿತ ನನ್ನ ಬುದ್ಧಿಯು ಹೊರಟಿದೆ ನನ್ನ ಬುದ್ಧಿಯು ವ್ಯವಸಾಯ ಮಾಡ್ತಾ ಇದೆ ವ್ಯವಸಾಯ ಅಂತಂದ್ರೆ ಸಂಸ್ಕೃತದಲ್ಲಿ ಏಕಾಗ್ರತೆ ಅಂತ ನನ್ನ ಬುದ್ಧಿ ಏಕಾಗ್ರವಾಗಿರುವಂಥದ್ದು ಯಾವ ಕೆಲಸದಲ್ಲಿ ವಾಣಿಯನ್ನ ಶುದ್ಧಿ ಮಾಡುವಂತಹ ಕೆಲಸದಲ್ಲಿ ತೊಡಗಿದೆ ನನ್ನ ಬುದ್ಧಿ ಇದು ಇದರ ಸಾರ ಟೀಕೆಯನ್ನು ನೋಡೋಣ ಮಧ್ವಿತಿ ಹೇ ಬ್ರಹ್ಮನ್ ವಿಭೋ ಸುರಗುರೋ ಬ್ರಹ್ಮಣೋಪಿ ವಾಕ್ ವಾಣಿ ತವ ಕಿಂ ವಿಸ್ಮಯಪದಂ ಚಮತ್ಕಾರ ಕಾರಣಂ ಕಿಂ ಸುರಗುರು ಅಂತಂದ್ರೆ ಸುರ ಸುರರಿಗೆ ತಂದೆ ಅಂತ ತಗೊಂಡಿರೋದಿಲ್ಲಿ ನಾನು ತಪ್ಪು ಹೇಳಿದೆ ಬ್ರಹ್ಮ ಅಂತ ಬ್ರಹ್ಮನ ವಾಣಿ ಅಂತ ಬೃಹಸ್ಪತಿ ಅಲ್ಲ ವಿಭುವೆ ಬ್ರಹ್ಮನೇ ಬೃಹತ್ವಾತ್ ಬ್ರಹ್ಮ ಅಂತ ಬೃಹತ್ತಾಗಿದ್ದಾನೆ ಆ ಕಾರಣದಿಂದ ಅವನನ್ನು ಬ್ರಹ್ಮ ಅಂತ ಕರೀತಾರೆ ಬೃಹತ್ವಾತ್ ಬ್ರಹ್ಮಣತ್ವಾಚ್ಚ ಬ್ರಹ್ಮ ಅಂತ ದೊಡ್ಡವನೂ ಆಗಿದ್ದಾನೆ ದೊಡ್ಡದಾಗಿ ಮಾಡಿಯೂ ಮಾಡುತ್ತಾನೆ ಸೃಷ್ಟಿಯನ್ನು ವಿಸ್ತಾರ ಮಾಡುವಂತಹ ಕೆಲಸ ಅವನದು ಬೃಹತ್ವಾತ್ ಬ್ರಹ್ಮಣತ್ವಾತ್ ಬ್ರಹ್ಮನ್ ಅವನು ವಿಭು ಅತ್ಯಂತ ವಿಶಾಲ ಹೇ ವಿಭೋ ಸುರಗುರೋ ಬ್ರಹ್ಮಣೋಪಿ ವಾಕ್ವಾಣಿ ತವ ಕಿಂ ವಿಸ್ಮಯಪದಂ ಚಮತ್ಕಾರ ಕಾರಣಂ ಕಿಂ ಸುರರಿಗೆ ತಂದೆಯಾದಂತಹ ಬ್ರಹ್ಮನ ಮಾತುಗಳು ಕೂಡ ನಿನಗೆ ಚಮತ್ಕಾರವನ್ನು ಮಾಡಲಿಕ್ಕೆ ಸಾಧ್ಯವಿದೆಯೇ ಇಲ್ಲ ಕಿಂ ಶಬ್ದ आक्षेपे ನೇತ್ಯರ್ಥ ಚಮತ್ಕಾರ ಕಾರಣ ಕಿಂ ಅಂತ ಇದೆ ಕಿಂ ವಾಗಪಿ ಸುರಗುರೂರ್ ವಿಸ್ಮಯಗದಂ ಅಂತ ಈ ಕಿಮ್ ಏನು ಆಕ್ಷೇಪೆ ಇಲ್ಲ ಹಾಗಲ್ಲ ಅಂತ ಹೇಳಲಿಕ್ಕೆ ಅದಂಗ್ರಿ ಹೆಂಗಾಗುತ್ತೆ ಅಂತ ಕೇಳಿದ್ರೆ ಆಗಲ್ಲ ಅಂತ ಅದರ ಅರ್ಥ ಅದೇ ಥರ ಇದು ಇದು ಅದೇ ಥರ ಆಕ್ಷೇಪ ಮಾಡೋದು ಅದೇ ಅಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿಲ್ಲ ಅಂತ ಅದು ಅದರ ಅರ್ಥ ಆ ಕಿಮ್ ಈ ಅದೇನು ಅಂತ ಹೇಳೋದು ಎರಡೂ ಸಾಮ್ಯ ಮಾಡ್ಕೊಳ್ಳಿ ತತ್ರ ಮಹಾ ತವ ಕೀದೃಶಸ್ಯ ವಾಚೋ ವೇದಲಕ್ಷಣ ವೇದಲಕ್ಷಣ ನಿರ್ಮಿತವತಃ ನಿಶ್ವಾಸವತ್ ಅನಾಯಾಸೀನ ಆವಿರ್ಭಾವಿತವತಃ ಸ್ವಲ್ಪ ವಿಶೇಷ ತಿಳ್ಕೊಳ್ಳೋದೊಳ್ಳೆಯದು ಹೇತುಗರ್ಭ ವಿಶೇಷಣ ಅಂತ ಹೇಳ್ತಾರೆ ಹೇತುಗರ್ಭ ಅಂದ್ರೆ ಹೇತು ಕಾರಣವನ್ನ ಹೇಳುವಂಥದ್ದು ಹೇಗೆ ಒಂದು ವಸ್ತು ಉತ್ಪತ್ತಿ ಆಯಿತು ಅಥವಾ ಹೇಗೆ ಒಂದು ವಸ್ತು ಒಂದು ಕೆಲಸ ಸಿದ್ಧಿ ಆಯಿತು ಅಂತ ಹೇಳುವಂಥದ್ದು ಹೇತು ವಿಶೇಷಣ ಏನು ವಿಶೇಷಣ ಅಂದರೆ ಒಂದು ವಸ್ತುವಿಗೆ ಯಾವ ಯಾವ ಗುಣಗಳಿದೆಯೋ ಅದನ್ನು ಹೇಳುವಂಥದ್ದು ವಿಶೇಷಣಗಳು ಅಂತ ರಾಮಾಯಣವನ್ನು ನೀವು ತಗೊಳ್ಳಿ ಸಂಕ್ಷೇಪ ರಾಮಾಯಣ ಮೊದಲನೇ ಸರ್ಗ ಅಲ್ಲಿ ಯಾವ್ಯಾವ ವಿಶೇಷಣಗಳಿವೆ ಕೋಲ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯ ದೃಢವ್ರತ ಇವೆಲ್ಲ ವಿಶೇಷಣಗಳು ಅಂದರೆ ರಾಮ ಅಂದರೆ ಯಾರು ಗುಣವಾನ್ ವೀರ್ಯವಾನ್ ಅತ್ಯಂತ ಪರಾಕ್ರಮಿ ಧರ್ಮಜ್ಞ ಧರ್ಮವನ್ನು ತಿಳಿದಂಥವನು ಕೃತಜ್ಞ ಕೃತಜ್ಞನು ಸತ್ಯವಾಕ್ಯನು ದೃಢವ್ರತನು ತಾನು ತೆಗೆದುಕೊಂಡಂತಹ ಪ್ರತಿಜ್ಞೆಗಳನ್ನು ಬಿಡುವುದಿಲ್ಲ ಇತ್ಯಾದಿ ಇತ್ಯಾದಿ ಇದು ಅವನ ವಿಶೇಷಣಗಳು ಅದರಲ್ಲಿ ಒಂದು ಥರದ ವಿಶೇಷಣ ಯಾವುದು ಅಂದರೆ ಹೇತುಗರ್ಭ ವಿಶೇಷಣ ಅಂತ ಯಾವುದೋ ಒಂದು ವಸ್ತು ಅದನ್ನು ನಿರ್ದೇಶ ಮಾಡುವಾಗ ಅದರ ಬಗ್ಗೆ ಮಾತಾಡುವಾಗ ಯಾವ ಕೆಲಸ ಆಯಿತು ಯಾವ ಕೆಲಸ ಆಗಲಿಲ್ಲ ಅಂತ ಅನ್ನೋದು ಆ ವಿಶೇಷಣದಿಂದಲೇ ಗೊತ್ತಾಗುತ್ತೆ ಕುಂಟು ಕುದುರೆ ಓಡಲಿಕ್ಕೆ ಹೋಯಿತು ಅಂತ ಹೇಳಿದ್ರೆ ಕುಂಟು ಕುದುರೆ ಕುಂಟುತನ ವಿಶೇಷಣ ಕುದುರೆ ಅಂತ ಅನ್ನೋದು ವಿಶೇಷ್ಯ ಯಾವುದರ ಮೇಲೆ ವಿಶೇಷಣ ಆರೋಪ ಆಗುತ್ತೋ ಅದು ವಿಶೇಷ್ಯ ಕುಂಟು ಕುದುರೆ ಓಡಲಿಕ್ಕೆ ಹೋಯಿತು ಅಂದರೆ ಅದರ ಅರ್ಥವನ್ನು ನೀವು ತಿಳ್ಕೊಳ್ಳಿ ಏನಾಗಿರಬಹುದು ಓಡ್ಲಿಕ್ಕಾಗಲಿಲ್ಲ ಅಂತ ಅತ್ಯಂತ ಬುದ್ಧಿವಂತ ಬಾಲಕ ಪರೀಕ್ಷೆಯನ್ನು ಬರೆದ ಅಂದ್ರೆ ಮತ್ತಿನ್ನು ಹೇಳೋದು ಬೇಕಿಲ್ಲ ಅವನು ಪರೀಕ್ಷೆ ಪರೀಕ್ಷೆಯನ್ನು ಪಾಸಾದ ಗೆದ್ದ ಅಂತ ಹೇಳ್ಕೊಂಡು ಇಲ್ಲಿ ಒಂದು ವಿಶೇಷವನ್ನ ಉಪಯೋಗಿಸಿದ್ದಾರೆ ಯಾವುದು ಮಧುಸ್ಫೀತಾವಾಚ ನಿರ್ಮಿತವತಃ ಮಧುವಿನಿಂದ ಕೊಬ್ಬಿರುವಂತಹ ಮಾತುಗಳನ್ನು ವೇದವಾಣಿಯನ್ನು ನಿರ್ಮಾಣ ಮಾಡಿದಂತಹ ನಿನ್ನ ಅಂತ ಹೇತುಗರ್ಭ ವಿಶೇಷಣವನ್ನು ಮಾಡಿದ್ದಾರೆ ಯಾವುದರ ಹೇತುವನ್ನು ಹೇಳುತ್ತೆ ನಿನಗೆ ಏನು ವಿಸ್ಮಯ ಆಗುವುದಿಲ್ಲ ಬ್ರಹ್ಮನ ಮಾತು ಕೂಡ ವಿಸ್ಮಯ ಆಗುವುದಿಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಈ ವಿಶೇಷಣನೇ ಯಾಕೆ ಅಂದ್ರೆ ವೇದವನ್ನು ನಿರ್ಮಾಣ ಮಾಡಿದಂಥವ್ ನೀನು ಇನ್ನೂ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ವಾಚೋ ವೇದಲಕ್ಷಣ ನಿರ್ಮಿತವತಃ ನಿಶ್ವಾಸವತ್ ಅನಾಯಾಸೇನ ಆವಿರ್ಭಾವಿತವತ ನಾವೆಲ್ಲ ವೇದಾಧ್ಯಯನವನ್ನು ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ಒಂದೊಂದು ಸ್ವರ ತಪ್ಪಿದ್ರೂ ದೋಷ ಇದೆ ಅಂಥದ್ರಲ್ಲಿ ಭಗವಂತ ಮತ್ತೆ ಒಂದೊಂದು ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಇಷ್ಟಿಷ್ಟು ಸಮಯ ಅಂತ ಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಸಮಯ ಆಗೋದಿಲ್ಲ ಒಬ್ಬ ಸಾಧಾರಣ ಮನುಷ್ಯ ಅಧ್ಯಯನವನ್ನು ಚೆನ್ನಾಗಿ ಮಾಡಬೇಕಾದ್ರೆ ಯಾವುದೇ ವೇದದ್ದು ನಾಲ್ಕರಿಂದ ಐದು ವರ್ಷ ಸತತವಾಗಿ ಮಾಡಿದ್ರೇ ಆಗುವಂಥದ್ದು ಪಾರ್ಟ್ ಟೈಮ್ ಆದರೆ ಹತ್ತು ವರ್ಷ ಆಗ್ಬೋದು ಆದರೆ ಈಗಲೂ ಸಾಧ್ಯ ಇದೆ ಅದೇನು ಅಂಥ ಕಷ್ಟ ಕೆಲಸ ಅಲ್ಲ ಅಂಥದ್ರಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಇಷ್ಟೆಲ್ಲ ಶ್ರಮ ಪಡಬೇಕು ಆದರೆ ಭಗವಂತನಿಗೆ ಹೇಗೆ ಅನಾಯಾಸೇನ ನಿಶ್ವಸಿತಂ ನಾವೇನಾದರೂ ಉಸಿರು ತಗೊಳ್ಳಿಕ್ಕೆ ಉಸಿರು ಬಿಡ್ಲಿಕ್ಕೆ ಏನಾದರೂ ಆಯಾಸ ಪಡ್ತೀವ ಉಸಿರು ತಗೊಳ್ಲಿಕ್ಕೆ ಒಂಚೂರು ಶ್ರಮ ಇರಬಹುದು ಉಸಿರು ಬಿಡ್ಲಿಕ್ಕಂತೂ ಯಾರಿಗೂ ಕೂಡ ಆಯಾಸ ಆಗ್ಲಿಕ್ಕಿಲ್ಲ ಅಂತಹ ನಿಶ್ವಾಸ ರೂಪವಾಗಿ ಅನಾಯಾಸವಾಗಿ ಭಗವಂತನು ವೇದಗಳನ್ನು ನಿರ್ಮಾಣ ಮಾಡಿದನು ಆಗ ಇನ್ನು ಯಾರ ಸ್ತುತಿ ತಾನೇ ಅವನಿಗೆ ವಿಸ್ಮಯವನ್ನು ತಂದೀತು ಯಾರೂ ಇಲ್ಲ ನಿಶ್ವಾಸವತ್ ಅನಾಯಾಸೇನ ಆವಿರ್ಭಾವಿತ ಮತಃ ನಿಶ್ವಾಸದ ಹಾಗೆ ತಂದನು ವೇದವನ್ನು ಅಷ್ಟು ಶ್ರಮ ಇರಲಿಲ್ಲ ಅವನಿಗೆ ಅಂತ ಕೀದೃಶೀ ಎಂತಹ ವೇದವಾಣಿ ಎಂತಹ ವೇದ ಮಧುವತ್ ಸ್ಫೀತಾ ಮಾಧುರ್ಯಾದಿ ಶಬ್ದಗುಣಾಲಂಕಾರ ವಿಶಿಷ್ಟತ್ವೇನ ಮಧುರಾ ಮಧುರವಾದಂತಹ ವಾಣಿ ವೇದವಾಣಿ ಮಧುರವಾಗಿದೆ ಅದರಲ್ಲಿ ಶಬ್ದಾಲಂಕಾರವೂ ಇದೆ ಅರ್ಥಾಲಂಕಾರವೂ ಇದೆ ಶಬ್ದದ ಮಾಧುರ್ಯವೂ ಇದೆ ಅರ್ಥದ ಮಾಧುರ್ಯವೂ ಇದೆ ಮಾಧುರ್ಯ ಅಂತ ಇಲ್ಲಿ ಹೇಳ್ತಾರದು ಸ್ವಾಮಿಗಳು ಮಧುಸೂದನ್ ಸರಸ್ವತಿ ಸ್ವಾಮಿಗಳು ನಮಗೆ ಹೇಳ್ಕೊಡ್ತಾ ಇರೋದು ಮಧುಸ್ಫೀತಾಹ ಅಂತಂದ್ರೆ ಶಬ್ದದ ಸೌಂದರ್ಯ ಅಂತ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ माधुर्यादिशब्दगुण अलङ्कारविशिष्टत्वेन मधुराः तथा परमममृतं निरतिशय अमृतवत् अद्यास्वाद्यम् मधुस्फीताः मत्तु परमममृतं अन्त एरडु ವಿಶೇಷಣಗಳನ್ನು ಉಪಯೋಗಿಸಿರೋದು ವಾಚಹಗೆ ಅಂತಂದ್ರೆ ಅರ್ಥ ಅರ್ಥವೈಶಿಷ್ಟ್ಯವನ್ನು ದ್ಯೋತಿಸುತ್ತೆ ನಿರತಿಶಯ ಅಮೃತವತ್ ಅತ್ಯಾಸ್ವಾದ್ಯಂ ಏತೇನ ಅರ್ಥಗತ ಮಾಧುರ್ಯಂ ಪರಮ ಅಮೃ ಅಮೃತಂ ಅಂತ ಹೇಳೋದ್ರಲ್ಲಿ ಅರ್ಥಗತ ಮಾಧುರ್ಯ ಒಂದೊಂದು ಸರ್ತಿ ಏನಾಗುತ್ತೆ ಶಬ್ದದ ವೈಚಿತ್ರ್ಯ ಶಬ್ದದ ಸೌಂದರ್ಯ ಏನಿರಲ್ಲ ಆದರೆ ತುಂಬ ಅರ್ಥಗರ್ಭಿತವಾದಂತಹ ಮಾತುಗಳನ್ನು ಹೇಳಿರ್ತಾರೆ ಒಂದೊಂದು ಸರ್ತಿ ಸಾಮಾನ್ಯ ಅರ್ಥ ಇರುವಂಥದ್ದು ಆದರೆ ವಿಶೇಷ ಶಬ್ದಾಲಂಕಾರ ಇರುವಂಥದ್ದು परमेश्वर वाचा शब्दार्थ गतो निरतिशय माधुर्यो अपि मिथ तारतम्यम मधु ಅಮೃತ ಶಬ್ದಾಭ್ಯಾಂ ದ್ಯೋತ್ಯತೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎರಡರ ತಾರತಮ್ಯವನ್ನು ಮಧು ಮತ್ತು ಅಮೃತ ಎಂಬ ಪದಗಳ ಉಪಯೋಗದಿಂದ ಹೇಳಿದ್ದಾರೆ ಅಂದರೆ ಒಂದು ಹೆಚ್ಚು ಒಂದು ಕಡಿಮೆ ಅರ್ಥದ ಮಾಧುರ್ಯ हु ब बे शब्द माधुर्य अष्टो बहु उपिन्का अयञ्च वाचामुत्कर्षो महान यत्र शब्दगुण अलङ्कारातिशयं विना अर्थगुणालङ्कार अतिशयः इति यत्र हिरण्यगर्भस्य वाण्यपि ನ ನ ಚಮತ್ಕಾರ ತತ್ರ ತತ್ರ ಅಸ್ಮದಾದಿ वाण्याः ಪರಮ ಪರಮೃತ ಅಂತ ಯಾವುದು ಅರ್ಥದ ಬಗ್ಗೆ ಹೇಳಿದ್ರೋ ವಿಶೇಷಣವನ್ನು ಅಮೃತತ್ವ ಅಮೃತತ್ವದ ಪದವಿ ಅರ್ಥಕ್ಕೆ ಕೊಟ್ಟಿದ್ದಾರೆ ಕವಿಯ ದೃಷ್ಟಿಯಲ್ಲೂ ಕೂಡ ಅರ್ಥಕ್ಕೆ ಪ್ರಾಧಾನ್ಯ ಶಬ್ದಗೌಣ ಅಂಥದ್ರಲ್ಲಿ ಹಿರಣ್ಯಗರ್ಭ ಬ್ರಹ್ಮ ಮಾಡುವಂತಹ ಸ್ತುತಿಯಲ್ಲೂ ಕೂಡ ವಿಶೇಷ ಅರ್ಥದ ವಿಸ್ಮಯವನ್ನು ನೋಡದೇ ಇರುವಂಥವನು ನೀನು ಮತ್ತೆ ನಾನು ಮಾಡುವ ಏನುತಾನೆ ಸಾಧಿಸಲಿಕ್ಕೆ ಸಾಧ್ಯ ತರ್ಹಿ किं स्तुत्येत्यत आह ममत्वित्यादि किं स्तुत्या इत्यत आह ममत्वेताम् ಮತ್ತೆ ಯಾಕೆ ಸ್ತುತಿ ಮಾಡ್ತಿದ್ದೀಯೇ ಅಂದರೆ ಮಮತ್ವೇತಾಂ ಅಂತನ್ನು ಅರ್ಥದಿಂದ ಅದರ ಉತ್ತರವನ್ನು ಕೊಡ್ತಾ ಇದ್ದಾರೆ ಹೇ ಪುರಮಥನ ತ್ರಿಪುರಾಂತಕ ಭವತು ಗುಣಕಥನ ಪುಣ್ಯೇನ ಏತಾಂ ಸ್ವಾಂ ವಾಣೀಂ ಪುನಾಮಿ ನಿನ್ನ ಗುಣಕಥನದಿಂದ ನನ್ನ ವಾಣಿಯನ್ನ ಮಾತನ್ನ ವಾಗಿಂದ್ರಿಯವನ್ನು ನಾನು ಶುದ್ಧಗೊಳಿಸ್ತಾ ಇದ್ದೀನಿ ನಿರ್ಮಲೀಕರೋಮಿ ಇತ್ಯಭಿಪ್ರಾಯೇಣ ಏತಸ್ಮಿನ್ನರ್ಥೇ ಸ್ತುತಿರೂಪೇ ಮಮ ಬುದ್ಧಿ ವ್ಯವಸಿತ ಉದ್ಯತ ನನ್ನ ವಾಣಿಯನ್ನ ಶುದ್ಧಿ ಮಾಡ್ತಾ ಇದ್ದೀನಿ ಎಂಬ ಉದ್ದೇಶದಿಂದ ನನ್ನ ಬುದ್ಧಿಯು ವ್ಯವಸ್ಥಿತವಾಗಿದೆ ಉದ್ಯತವಾಗಿದೆ ಏಕಾಗ್ರವಾಗಿದೆ ನತು ಸ್ತುತಿಕೌಶಲೇನ ತ್ವಾಂ ರಂಜಯಾಮಿ ಇತ್ಯಭಿಪ್ರಾಯೇಣ ಇತ್ಯರ್ಥ ನಾನು ಮಾಡುವಂತಹ ಈ ಅಲ್ಪ ನಿನಗೇನೋ ರಂಜನೆಯಾಗಬಹುದು ನಿನ್ನನ್ನು ನಾನು ನನ್ನ ಮಾತಿನಿಂದ ರಂಜಿಸಬಹುದು ಎಂಬ ಭಾವ ನನಗಿಲ್ಲ ನೈರ್ಮಲ್ಯನ ಮನೋನೈರ್ಮಲ್ಯಂ ನ ಅಂತರೀಯಕಂ ಇತಿ ಸ್ತುತೆ ವಾಕನ್ನು ನಿರ್ಮಲ ಮಾಡುವುದರಿಂದ ಇನ್ನು ಮುಂದೆ ಹೋಗಿ ಮನಸ್ಸನ್ನು ನಿರ್ಮಲ ಮಾಡ್ತೀನಿ ಅಂತನ್ನೋದು ಹೇಳದೆ ಹೇಳಿದ್ದಾರೆ ಮತ್ತು ಇದರಲ್ಲಿ ಈ ಸ್ತುತಿಯ ಸಾರ್ಥಕ್ಯ ಸಾರ್ಥಕತೆ ವಿಷ್ಣು ಪರವಾಗಿ ನೋಡಿದ್ರೆ ಏನಾಗುತ್ತೆ ಈ ಸ್ತುತಿ ಅಂತನ್ನೋದು ಹರಿಪಕ್ಷೇಪ್ಯೇವ ಹರಿಪಕ್ಷದಲ್ಲೂ ವಿಷ್ಣು ಪಕ್ಷದಲ್ಲೂ ಹೀಗೆ ತಿಳ್ಕೊಳ್ಳಿ ಆದರೆ ಅಲ್ಲಿ ಪುರಮಥನ ಅಂತನ್ನೋದು ಪುರಗಳನ್ನು ನಾಶ ಮಾಡಿದಂಥವನು ಅಂತ ಆಗುತ್ತೆ ಇಲ್ಲಿ ಅದನ್ನು ಬೇರೆಯಾಗಿ ಹೇಳಬೇಕು ಎಂದರೆ ಅರ್ಥ ಬರುವುದಿಲ್ಲ ಮಥ್ಯತೆ ಅಸ್ಮನ್ ದಧ್ಯಾದಿ इति ಮಥನಂ ಗೋಕುಲಂ ಮಥಿಸಲ್ಪಡ್ತವೆ ಕಡೆಯಲ್ಪಡ್ತವೆ ಏನು ದಧ್ಯಾದಿ ಮೊಸರು ಇತ್ಯಾದಿ ಎಲ್ಲಿ ಗೋಕುಲದಲ್ಲಿ ನಿನ್ನ ಪುರ ಯಾವುದು ಮಥನಪುರ ನಿಂದು ಗೋಕುಲ ನಿನ್ನ ಪ್ರದೇಶ ನಿನ್ನ ಜಾಗ ಅಥವ ಮಧ್ಯಂತೆ ಆಪಹ ಅಮೃತಾರ್ಥಂ इति ಮಥನ ಖೀರ್ೋದಃ ಮಥಿಸಲ್ಪಡತವೆ ನೀರುಗಳು ಅಂತ ಸಂಸ್ಕೃತದಲ್ಲಿ ಅಪ್ಪನೋ ಶಬ್ದ ನಿತ್ಯ ಬಹುವಚನ ಆಪಹ ಅಂತ ಹೇಳಬಹುದು ಮಥ್ಯಂತೆ ಆಪಹ ನೀರು ಇಲ್ಲಿ ಮಥಿಸಲ್ಪಡ್ತದೆ ಅದು ಕನ್ನಡದಲ್ಲಿ ನೀರುಗಳು ಕಡೆಯಲ್ಪಡ್ತವೆ ಇಲ್ಲಿ ಅಂದರೆ ಕ್ಷೀರ ಸಮುದ್ರ ಹಾಲ್ಗಡಲು ಪುರಂ ಮಂದಿರಂ ಗೋಕುಲಂ ಕ್ಷೀರೋದೋವಾ ಯಸ್ಯ ಇತಿ ಪುರಮಥನ ಸಂಬೋಧನಾರ್ಥ ಪುರಮಥನ ಅಂತಂದರೆ ಗೋಕುಲವಾಗಬಹುದು ಅಥವಾ ಕ್ಷೀರ ಸಮುದ್ರವಾಗಬಹುದು ನಿನ್ನ ಪುರ ನಿನ್ನ ಪ್ರದೇಶ ನಿನ್ನ ಮನೆ ಸರ್ವಮನ್ಯ ಸಮಾನಂ ಹಿಂದೆ ಹೇಳಿದಂತಹ ಅರ್ಥಗಳನ್ನು ಈ ಸಂಬೋಧನೆಯೊಂದಿಗೆ ಸೇರಿಸಿಕೊಳ್ಳಿ ಇನ್ನೊಂದು ಅರ್ಥವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಹೇ ಬ್ರಹ್ಮನ್ ವಾಚಃ ಸರ್ವಸ್ಯ ಅಪಿ ಪರಮ ಅಮೃತಂ ನಿರ್ತೈಶಯ ಸಾರಂ นิಷ್ಟಯೇನ ಮಿತವತಃ ಸಮ್ಯಕ್ ಅನುಭೂತವತಃ ಸುರಗುರುಃ ಹಿರಣ್ಯগর্ಭಾದಿ ಸರ್ವದೇವತೋಪಾಧ್ಯಾಯಸ್ಯ তব ಎಲ್ಲ ವಾಕ್ಕುಗಳ ಸಾರವನ್ನ ತಿಳಿದಂಥವನು ನೀನು ಯಾಕಂದ್ರೆ ತಿಳಿಯುವಂಥವನು ಅಂತ ಹೇಳಿದ್ರೆ ಲೋಕದಲ್ಲಿ ಅವನೊಬ್ಬನೇ ಮತ್ತೆ ವಾಕುಗಳ ಸಾರವನ್ನ ತಿಳಿದಂಥವನು ನೀನು ನಿರತಿಶಯ ಸಾರ ಇದಕ್ಕಿಂತ ಮೀರಿ ಇದರ ಅರ್ಥ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಯ ತಿಳಿಯುವಂಥವನು ಆ ಶಕ್ತಿ ಇರುವಂಥವನು ಅವನೊಬ್ಬನೇ ನಿರತಿಶಯ ಸಾರ ನಿಶ್ಚಯೇನ ಮಿತವತಃ ನಿರ್ಮಿತವತಃ ಅಂತಿದೆ ಅದಕ್ಕೆ ಅರ್ಥವನ್ನು ಮಾಡ್ತಾ ನಿರ್ ನಿರ್ಮಿತವತಃ ನಿಶ್ಚಯೇನ ಮಿತವತಃ ಚೆನ್ನಾಗಿ ತಿಳಿದಂತಹ ನಿನಗೆ ಸಮ್ಯಕ್ ಅನುಭೂತವತಃ ನಿಶ್ಚಯೇನ ಮಿತವತಃ ಅನ್ನೋದಕ್ಕೆ ಅರ್ಥ ಮಾಡ್ತಾ ಇರೋದು ಚೆನ್ನಾಗಿ ಅನುಭವಿಸಿದಂತಹ ನಿನಗೆ ಸುರಗುರೋ ಹಿರಣ್ಯಗರ್ಭಾದಿ ಸರ್ವದೇವತಾ ಉಪಾಧ್ಯಾಯಸ್ಯ ತವ ಸುರಗುರು ಆದಂತಹ ನಿನಗೆ ಅಂತಲೇ ಮಾಡಿಬಿಟ್ರು ಇಲ್ಲಿ ಹಿರಣ್ಯಗರ್ಭಾದಿ ದೇವತೆಗಳಿಗೆ ಗುರುವಾದಂತಹ ಪಿತೃಸ್ಥಾನದಲ್ಲಿ ಇರುವಂತಹ ನಿನಗೆ ಉಪಾಧ್ಯಾಯನಾದಂತಹ ನಿನಗೆ ಮಧುಸ್ಥೀತಾ ಮಧುರಿಮ್ನ ವ್ಯಾಪ್ತಾ ಅಂತರಪಟುತ್ವ ಲೇಶೇನಾಪಿ ರಹಿತಾ ವಾಗಪಿ ಮಧುಸ್ಫೀತಾ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಅಲ್ಲಿರುವಂತಹ ಅರ್ಥವೇ ಸ್ವಲ್ಪ ವ್ಯತ್ಯಾಸ ಮಾಧುರ್ಯದಿಂದ ವ್ಯಾಪಿಸಿದಂತಹ ಮಾತುಗಳು ಎಂತಹ ಮಾಧುರ್ಯ ಅಂದರೆ ಯಾವುದೋ ಒಂದು ಕಟುತ್ವದ ಲೇಷವೂ ಇಲ್ಲ ತುಂಬ ನೋಡಿ ಈ ನಮ್ಮ ಸಂಸ್ಕೃತಿ ಎಂಥ ಸಂಸ್ಕೃತಿ ಅಂದರೆ ನೀವು ಯಾವ ಭಾರತದ ಯಾವ ಕೋಣೆಗೆ ಹೋದ್ರೂ ಈ ಅರ್ಥ ಆಯಾ ಭಾಷೆಯ ಸ್ತುತಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ಗುರು ಗ್ರಂಥ ಸಾಹೇಬಲ್ಲಿ ಒಂದು ಶಬದ್ ಇದೆ राजी हर सज्जन स्वामी मोरा हौ संभल थक कीजी ओ कदे न बोले कौड़ा मिठ बोलडा जी ಸಿಹಿಯಾದಂತಹ ಮಾತನ್ನು ಆಡು याके ಸಜ್ಜನ ಸ್ವಾಮಿ ಮೋರಾ ಮೋರ ಸ್ವಾಮಿ ನನ್ನ ಸ್ವಾಮಿ ಯಾರಿದ್ದಾನಲ್ಲ ಅವನು ಸಜ್ಜನ ಹಾ ಸಂಭಲ್ ಥಕ್ಕೀಜಿ ನಾನು ಸುಸ್ತಾಗಬಹುದೆ ಹುಡುಕಿ ಹುಡುಕಿ ಸುಸ್ತಾಯಿತು ಅವನ ಮಾತುಗಳನ್ನ ಹುಡುಕಿ ಹುಡುಕಿ ಹುಡುಕಿ ನನಗೆ ಸುಸ್ತಾಯಿತು ಓ ಕಥೇನ ಬೋಲೆ ಕೋಡ ಅವನು ಕಟುವಾಗಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲವಲ್ಲ ನನ್ನ ಸ್ವಾಮಿ ಆ ಕಾರಣದಿಂದ ನಾವು ಮಿಠಗೋರಡ ನಾವು ಸಿಹಿಯಾಗಿ ಮಾತಾಡಬೇಕು ಈ ಯಾಕೆ ಹೀಗಾಗುತ್ತೆ ಅಂತ ಹೇಳ್ತೇನೆ ಒಂದು ಮತ್ತೆ ಸ್ವಲ್ಪ ವಿಷಯಾಂತರ ಹೇಳಲೇಬೇಕು ಸಿಖ್ಖ ಪಂಥವನ್ನು ಯಾವುದೋ ಇನ್ನೊಂದು ಧರ್ಮ ಅಂತ ಹೇಳಿಕೊಂಡು ನೂರೈವತ್ತು ಇನ್ನೂರು ವರ್ಷಗಳಿಂದ ನಡೀತಾ ಬಂದಿರುವಂಥದ್ದು ನೀವು ಗ್ರಂಥ ಸಾಹೇಬ್ ತೆಗೆದು ನೋಡಿ ಅಲ್ಲಿ ವೇದಾಂತ ಮತ್ತು ಭಕ್ತಿಯ ವಿಷಯವನ್ನು ಬಿಟ್ಟು ಬೇರೆ ಯಾವ ವಸ್ತುವು ಸಿಗುವುದಿಲ್ಲ ನಿಮಗಲ್ಲಿ ಮತ್ತು ತುಂಬ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳಿರುವಂಥದ್ದು ಮತ್ತು ಬರೆದಿರುವಂಥ ಭಕ್ತರು ಕೂಡ ಅತ್ಯಂತ ಭಗವಂತನ ಪ್ರೇಮ ಭಕ್ತಿಯಲ್ಲಿ ಲೀನರಾದಂತಹ ಭಕ್ತರು ಅದು ಇನ್ನೊಂದು ಇನ್ನೊಂದು ಧರ್ಮ ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ಸನಾತನ ಧರ್ಮ ಒಂದೇ ಧರ್ಮ ಇರೋದು ಅದು ಸನಾತನ ಧರ್ಮಕ್ಕೆ ವಿರುದ್ಧವಾದಂತಹ ಮತ ಅಂತೆಲ್ಲ ಈಗ ತುಂಬ ಇನ್ನೂರು ವರ್ಷದಿಂದ ನಡೆದಿದ್ದು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಅಂತೂ ತುಂಬ ತೀವ್ರವಾಗಿ ನಡೀತಾ ಇರುವಂತಹ ಪ್ರಾಪಗ್ಯಾಂಡ ಸುಳ್ಳನ್ನು ನೂರು ಸತಿ ಹೇಳಿದ್ರೆ ನಿಜ ಮಾಡಬಹುದು ಅಂತ ಹೇಳ್ಕೊಂಡು ಒಂದು ಆಂಗ್ಲದ ಪಿತೂರಿ ನಮ್ಮ ಮೇಲೆ ನೋಡಿ ಪುಷ್ಪದಂತ ಸ್ವಾಮಿಗಳ ಸ್ತುತಿ ಇದು ಮಧುಸ್ಫೀತಾವಾಚ ಅಲ್ಲಿ ಗ್ರಂಥ ಸಾಹಿಬ್ನಲ್ಲಿ ಮಿಠ ಬೋರಡಾಜಿ ಹರ ಸಜ್ಜನ ಸ್ವಾಮಿ ಮೂಲ ಅಂತ ಹೇಳ್ಕೊಂಡು ಸ್ವಲ್ಪ ವಿಷಯ ಅಂತ ಕ್ಷಮಿಸಬೇಕು ಅಂತ ಹೇಳಿ ಎಲ್ಲವನ್ನೂ ಸ್ವೀಕಾರ ಮಾಡುವಂಥದ್ದು ಸರಿಯಲ್ಲ ನೋಡಿ ಯೋಚಿಸಿ ಸ್ವೀಕಾರ ಮಾಡಬಹುದು ನೀವು ಬೇಕಂದರೆ ಯಾರು ಬೇಕಾದರೂ ಗ್ರಂಥ ಸಾಹಿತ್ಯನ ಓದಿ ಒಂದೊಂದಷ್ಟು ಒಂದೊಂದು ಕಡೆ ಅಂತೂ ಶ್ರೀ ಅರ್ಜನ್ ದೇವ್ ಅರ್ಜನ್ ದೇವ್ ಅಂತನ್ನೋರು ಸಿಖ ಮತದಲ್ಲಿ ಐದನೆಯ ಗುರುಗಳು ಅವರು ಎಷ್ಟು ಕಡೆ ಹೇಳಿದ್ದಾರೆ ಅಯ್ಯೋ ವೇದದ ಮಾತನ್ನು ಕೇಳ್ತಾ ಇಲ್ವಲ್ಲ ಜನ ಸ್ಮೃತಿಯ ಮಾತನ್ನ ಕೇಳ್ತಾ ಇಲ್ವಲ್ಲ ಜನ ಅಂತ ಹೇಳಿಕೊಂಡು ಅವರು ದುಃಖದಿಂದ ಬರೆದಿದ್ದಾರೆ ಶಬ್ದಗಳನ್ನು ಗುರು ಗೋವಿಂದ್ ಸಿಂಗ್ ಗೋವಿಂದ್ ಸಿಂಗ್ ಅವರು ಕೊನೆಯ ಸಿಖ್ ಗುರು ಇಡೀ ದುರ್ಗಾ ಸಪ್ತಶತಿಯನ್ನ ಪಂಜಾಬಿ ಭಾಷೆಯಲ್ಲಿ ಬರೆದಿದ್ದಾರೆ ಚಂಡಿ ದೀವಾರ್ ಅಂತ ನೀವು ಯೂಟ್ಯೂಬಲ್ಲಿ ಕೇಳ್ಬೋದು ಅದನ್ನು ಚಂಡಿ ದೀವಾರ್ ಅಂತ ನೋಡಿ ಇಂಗ್ಲೀಷ್ ಅನುವಾದದ ಜೊತೆಗೆ ಸಿಗುತ್ತೆ ನಿಮಗೆ ಮತ್ತೆ ಪದಶಃ ಅನುವಾದ ಅದು ಸಪ್ತಶತಿ ಇದು ಯಾವುದೋ ಇನ್ನೊಂದು ಬರ್ತಿದ್ದಲ್ಲ ಅದು ದುರ್ಗಾ ಸಪ್ತಶತಿ ಯಾವುದು ಮಾರ್ಕಂಡೇಯ ಪುರಾಣದಲ್ಲಿ ನಮಗೆ ಸಿಗುತ್ತೋ ಅದೇ ಚಂಡಿ ಚರಿತ್ರವನ್ನು ಚಂಡಿ ದಿವಾರ್ ಅಂತ ಬರೆದಿರುವಂಥದ್ದು ಗುರು ಗೋವಿಂದ್ ಸಿಂಗ್ ಅದಕ್ಕೆ ಮಹಾಜನರು ಎಲ್ಲರೂ ಇದನ್ನ ಗಮನದಲ್ಲಿಡಬೇಕು ಆಂಗ್ಲರು ನಮ್ಮ ದೇಶವನ್ನು ಒಡೆಯಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಸಿಖ್ಖರನ್ನು ಹಿಂದೂ ವಿರುದ್ಧವಾಗಿ ಮಾಡಲಿಕ್ಕೆ ಮಾಡುವಂಥ ಪಿತೂರಿ ಇದು ಮಧುರಿಂನ ವ್ಯಾಪ್ತಾ ಅಂತರ ಕಟುತ್ವ ಲೇಷೇನಾಪಿ ನೋಡಿ ಬರೀ ಭಾವವನ್ನ ಹೇಳಿರೋದಲ್ಲ ಈ ಈ ಟೀಕೆನ ತಗೊಂಡು ಅವರು ಆ ಶಪಥನ್ನ ಮಾಡ್ದ ಮಾಡ್ದ ಹಾಗೆ ಕಾಣಿಸುತ್ತೆ ಜಿ ಓ ಕದಯನ ಬೋಲೆ ಕೌಳ ಅವನ ಕಟು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹುಡುಕಿ ಹುಡುಕಿ ಸುಸ್ತಾದೆ ನಾನು धर्मपटुत्वलेशेनापि रहिता वागपि वाग्देवता ಕಿಂ ವಿಸ್ಮಯ ಪದ ಕಟುತ್ವವೇ ಇಲ್ಲದಿದ್ದಂತಹ ಸರಸ್ವತಿಯೂ ಕೂಡ ನಿನಗೆ ವಿಸ್ಮಯವನ್ನು ತರಲಿಕ್ಕೆ ಸಾಧ್ಯವಿದೆಯೋ ಇಲ್ಲ ನೇತ್ಯರ್ಥ तस्याः ಮಹದಂತರ ಅತಿ ಪ್ರಸಿದ್ಧ एव ಸರಸ್ವತಿಯ ಮಾತಿಗೂ ನನ್ನ ಮಾತಿಗೂ ಖಂಡಿತವಾಗಿಯೂ ವ್ಯತ್ಯಾಸ ಇದೆ ಯಾಕೆಂದರೆ ಅವಳ ಮಾತು ಅಂತರಾಪಟುತ್ವ ಒಂದು ಇಲ್ಲದೆ ಇರುವಂತಹ ಸರಸ್ವತಿಯ ಮಾತು ಮತ್ತೆ ನನ್ನ ಮಾತು ಗೊತ್ತೇ ಇದೆ ನಾನು ಕಠೋರವಾಗಿ ಯಾವಾಗಲೂ ಮಾತಾಡೋದು ತುಂಬ ವ್ಯತ್ಯಾಸ ಇದೆ ಅವಳ ಮಾತಿನಿಂದಲೇ ವಿಸ್ಮಯಗೊಳ್ಳದೇ ಇರುವಂತಹ ನೀನು ನನ್ನ ಮಾತಿನಿಂದ ವಿಸ್ಮಯಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಮಹದಂತರಂ ಅತಿಪ್ರಸಿದ್ಧಮೇವ ಯದ್ಯಪ್ಯೇವಂ ತಥಾಪಿ ತ್ವದ್ इच्छया ಏವ मम इयं प्रवर् ಇತ್ಯಾಹ ಮತ್ತೆ ಯಾಕೆ ಸ್ತುತಿಯಲ್ಲಿ ತೊಡಗಿದ್ದೀಯೇ ಅಂತಂದ್ರೆ ನಾನೇನು ಮಾಡಿಲ್ಲಪ್ಪ ನೀನೇ ಮಾಡಿಸ್ತಾ ಇರೋದು ನಾನೀ ಸ್ತುತಿಯಲ್ಲಿ ತೊಡಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಒಂದು ಇನ್ನೊಂದು ಅರ್ಥ ತುಂಬಾ ವಿಶೇಷ ಅರ್ಥ ಇದು ಇದನ್ನ ಹೇಗೆ ಪುಷ್ಟಿ ಮಾಡ್ತಾರೆ ನೋಡಿ न प्रवृत्ये अन्दातु नीने माताडस्ता मम ममत्वेतां इति निजगुणकथन पुण्येन मम त्वेतां ममत्वे वर्तमानां संसार संसर्गदनुषितां वाणीं वाचम् एतस्य स्तुतिकर्तुः इति शेष ತುಂಬ ವಿಶೇಷ ಅರ್ಥ ನಿಮಿಷ ಮಮತ್ವದಲ್ಲಿ ಇರುವಂತಾ ನನ್ನ ಭಕ್ತನ ವಾಣಿಯನ್ನ ಶುದ್ಧಿಗೊಳಿಸ್ತೀನಿ ಅಂತ ಭಗವಂತ ನಿಶ್ಚಯ ಮಾಡುವುದು ಎಷ್ಟು ಸುಂದರವಾಗಿದೆ ನೋಡಿ ಅಲ್ಲಿ ಹಿಂದೆ ಹೇಳಿದ್ದು ಸ್ತುತಿಕರ್ತೃವೇ ತನ್ನ ಮಾತನ್ನ ಪವಿತ್ರಗೊಳಿಸ್ತಾನೆ ಅಥವಾ ಅಂತಹ ನಿಶ್ಚಯ ಇದೆ ಅಂತ ಸ್ತುತಿಕರ್ತರಿಗೆ ಹೇಳಿದ್ದು ಇಲ್ಲಿ ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಭಗವಂತನೇ ಈ ನಿಶ್ಚಯವನ್ನು ಮಾಡಿದ್ದಾನೆ ನನ್ನ ಭಕ್ತನ मन्वत्वದಲ್ಲಿ ಇರುವಂತಹ ನನ್ನ ಭಕ್ತನ ಮಾಣಿಯನ್ನು ಶುದ್ಧೀಕರಿಸತಿನಿ पुनामी નિષ્ಕಲೋಷಂ కరోಮಿ इति ते तस्मिन्नರ್ಥೇ હે પુરಮಥನ ভবತೋ ಬುದ್ಧೀರ್ ವ್ಯವಸಿತಾ ಪುರಮಥನನೇ ನೀನು ಹೀಗೆ ನಿಶ್ಚಯ ಮಾಡಿದ್ದೀಯೇ ಆ ಕಾರಣದಿಂದ ನಾನು ಈ ಸ್ತುತಿಯನ್ನು ಮಾಡ್ತಾ ಇದ್ದೀನಿ ನನ್ನದು ಇದು ಸ್ವಂತ ಪ್ರಯತ್ನವಲ್ಲ ಯಾಕೆಂದ್ರೆ ನಾನು ಈ ತರಹ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದಂತೂ ಸರ್ವಥಾ ಸತ್ಯ ಏನು ಅಂದರೆ ಭಗವಂತನ ಇಚ್ಛೆ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ನಾವೇನಾದರೂ ಮಾತಾಡಬೇಕು ಅಂದರೆ ಪ್ರಾಣ ದೇಹದೊಳಗೆ ಚಲನೆಯಾಗಿ ರೂಪದಲ್ಲಿ ಅದು ಹೊರಬರಬೇಕು ನಮ್ಮೊಳಗೆ ಪ್ರಾಣಸ್ವರೂಪನು ಭಗವಂತ ಪ್ರಾಣಗಳನ್ನು ನಿಯಂತ್ರಣೆ ಮಾಡುವಂಥವನು ಇದು ಸರ್ವಥಾ ಸತ್ಯ ಅಂದರೆ ಯಾ ಯಾವ ಮಾತು ಇದು ಸತ್ಯವಾಗಿದೆ ಯಾವ ಮಾತಾಡಲಿಕ್ಕೂ ಅವನ ಕೃಪೆ ಬೇಕು ಅಂತನ್ನೋದು ಸರ್ವಥಾ ಸತ್ಯ ಇದಕ್ಕೆ ಮೀರಿ ಇನ್ನೊಂದೇನು ಅಂದರೆ ವಿಶೇಷ ಅನುಗ್ರಹ ಯಾರ ಮೇಲೆ ಮಾಡಬೇಕು ಅಂತ ಇದ್ದಾನೋ ಅವರಿಂದ ಇನ್ನಷ್ಟು ವಿಶೇಷ ಮಾತುಗಳನ್ನು ಆಡಿಸ್ತಾನೆ ಇನ್ನಷ್ಟು ವಿಶೇಷ ಸ್ತುತಿಗಳನ್ನು ಮಾಡಿಸ್ತಾನೆ ಅಂತ ಮೊದಲು ಮುಂದೆ ಹೇಳ್ತಾ ಇದ್ದಾರೆ ಅವನು ಬುದ್ಧಿ ವ್ಯವಸ್ಥೆ ಈ ತರಹ ನಿನ್ನ ಬುದ್ಧಿ ಇದೆ ಅದಕ್ಕೋಸ್ಕರ ನಾನು ತೊಡಗಿದ್ದೇನೆ ಯತೋ ಅತೋ ಅನಾಯತ್ತೈವ ಮಮ ಪ್ರವೃತ್ತಿ ಅನಾಯತ್ತ ನನ್ನ ಸ್ವಾಯತ್ತವಲ್ಲ ಈ ಪ್ರಯತ್ನ ನೀನು ಮಾಡಿಸ್ತಾ ಇದೆಯಾ ನಾನು ಮಾಡ್ತಾ ಇದ್ದೀನಿ ಶ್ರುತಿಶ್ಚ ಭವತಿ ಕೌಶಿತಕಿ ಬ್ರಾಹ್ಮಣದ ಉಕ್ತಿ ಇದು ಮುಂದೆ ಹೇಳ್ತಾ ಇರೋದು ಏನು एषः ह्येव साधुकर्म कारयति तं यमेभ्यो लोकेभ्यो उन्निमीषते एष उ एव असाधु कारयति यम् अधो निनीषति ಭಗವಂತನು ಯಾರನ್ನಾದರೂ ಮೇಲಕ್ಕೆ ಎತ್ತಬೇಕು ಅಂತ ನಿಶ್ಚಯವನ್ನು ಮಾಡಿದರೆ ಸಾಧು ಕರ್ಮ ಕಾರಯತಿ ಒಳ್ಳೆಯ ಕೆಲಸಗಳನ್ನು ಅವನಿಂದ ಮಾಡಿಸುತ್ತಾನೆ ಯಾರನ್ನಾದರೂ ಕೆಳಗೆ ತಳ್ಳಬೇಕಾದರೆ ರಾವಣನಂತಹ ದುಷ್ಟರನ್ನು ಕೆಳಗೆ ತಳ್ಳಬೇಕಾದರೆ ಅವರಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತಾನೆ ಯಾಕೆಂದರೆ ಸೀತಾಪಹರಣೆ ಆಗದೆ ಇದ್ದಿದ್ದರೆ ಇನ್ನೊಂದಿಷ್ಟು ವರ್ಷಗಳು ಹಾಗೇ ಇರ್ತಾ ಇದ್ದ ರಾವಣ ಸತ್ಪುರುಷರಿಗೆ ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಟ್ಕೊಂಡು ಸ್ಮೃತಿಶ್ಚ ಆಜ್ಞೋ ಜಂತು ಅನೀಶೋ ಯಮಾತ್ಮನಃ ಸುಖ ದುಃಖಯೋ ಈಶ್ವರಪ್ರೇರಿತೋ ಗಚ್ಚೇತ್ ಸ್ವರ್ಗಂ ವಾ ಶ್ವಭ್ರಮೇವವ ಇನ್ನೊಂದು ಸ್ಮೃತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಏನು ಆಜ್ಞ ಜಂತು ಒಂದು ಜಂತು ಜೀವ ಅದಕ್ಕೆ ತನ್ನ ಕರ್ಮದ ಬಗ್ಗೆ ನಿಜವಾದ ತಿಳುವಳಿಕೆ ಇರುವುದಿಲ್ಲ ನಮಗೂ ಗೊತ್ತಾಗುತ್ತೆ ಎಷ್ಟೊಂದು ಸತಿ ಒಳ್ಳೆಯದು ಅಂತ ತಿಳ್ಕೊಂಡು ಮಾಡಿರ್ತೀವಿ ಕೆಟ್ಟದಾಗುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ನಿಜವಾದ ಕರ್ಮದ ಗತಿ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಮಾಡುವಂತಹ ಕರ್ಮ ಅದರ ಉದ್ದೇಶವೇ ಬೇರೆ ಇರುತ್ತೆ ಅದರ ಫಲವೇ ಬೇರೆ ಆಗುತ್ತೆ ಅದನ್ನೇ ಸ್ಮೃತಿ ಹೇಳ್ತಾರದು ಅಜ್ಞ ಜಂತು ಅನೀಶ ಅಯಂ ಆತ್ಮನಃ ಸುಖ ದುಃಖಯೋ ತನಗೆ ಸುಖ ಬೇಕು ಅಂತ ಮಾಡುವಂಥದ್ದು ದುಃಖವಾಗಿ ಪರಿಣಮಿಸುತ್ತೆ ದುಃಖ ಬೇಡ ಅಂತ ಮಾಡುವಂಥದ್ದು ದುಃಖವೇ ಕೊಡುತ್ತೆ ಇತ್ಯಾದಿ ಅದಕ್ಕೆ ಸ್ವಾತಂತ್ರ್ಯವಿಲ್ಲ ಸುಖ ದುಃಖ ಪಡೆಯುವಂತಹ ಸ್ವಾತಂತ್ರ್ಯವಿಲ್ಲ ಈಶ್ವರ ಪ್ರೇರಿತ ಗಚ್ಚೇತ್ ಸ್ವರ್ಗಂವಾ ಶುಭ್ರಮೇವವಾ ಈಶ್ವರ ಪ್ರೇರಿತನಾಗಿ ಸ್ವರ್ಗಕ್ಕಾದರೂ ಹೋಗುತ್ತೆ ಜೀವ ನರಕಕ್ಕಾದರೂ ಹೋಗುತ್ತೆ ಅಂದರೆ ಸ್ವಪ್ರೇರಣೆ ಇರೋದಿಲ್ಲ ಕೃತಾಂತ ಯಾವುದಿರುತ್ತೋ ದೈವ ಬಲ ಅದು ತುಂಬ ಪ್ರಬಲವಾಗಿರುತ್ತೆ ಇದು ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ವಿಶೇಷವಾಗಿ ನೀವು ನೋಡಬಹುದು ಆ ಪ್ರಸಂಗ ಸ್ವಲ್ಪ ವಿಸ್ತಾರ ಇದೆ ನಾಳೆ ನೋಡೋಣ ಅದನ್ನು ಒಟ್ಟಲ್ಲಿ ಈ ಇನ್ನೊಂದು ಎರಡು ಸಾಲ ಮುಗಿದು ಹೋಗುತ್ತೆ ತೇನ ಪರಮಕಾರುಣಿಕ ಸ್ವಂ ಶರಣಾಗತ ವಾಣಿ ಪಾವನ ಪುಣ್ಯಹೇತು ಪುಣ್ಯಹೇತು ಸ್ತುತಿತತ್ಪರಂ ಲೋಕಂ ಕರ್ತು ಸ್ವಯಮೇವ ಪ್ರಯತಮಾನಃ ಪರಮ ಕಾರುಣಿಕನು ನೀನು ಪರಮ ಕರುಣೆ ನಿನ್ನದ್ದು ನೀನು ಶರಣಾಗತರಾದಂತಹ ಭಕ್ತರ ವಾಣಿ ಪಾವನ ಪುಣ್ಯಹೇತು ಸ್ತುತಿ ತತ್ಪರಂ ಲೋಕಂ ವಾಣಿಯನ್ನ ಶುದ್ಧಿ ಮಾಡುವಂಥದ್ದು ನಿನ್ನ ಸ್ತುತಿಯಿಂದ ಆ ಸ್ತುತಿಯನ್ನ ಮಾಡಿಸುವುದೇ ನಿನ್ನ ತತ್ಪರತೆ ಇನ್ನೊಬ್ಬರಿಂದ ಸ್ತುತಿಯನ್ನ ಮಾಡಿಸಿ ಅವರ ವಾಣಿಯನ್ನೇ ಶುದ್ಧಿ ಮಾಡುವಂತಹ ತತ್ಪರತೆ ನಿನ್ನದ್ದು ಸ್ವಯಮೇವ ಪ್ರಯತಮಾನ ಇದು ನೀನು ಯಾವಾಗಲೂ ಪ್ರಯತ್ನ ಮಾಡುತ್ತಲೇ ಇದ್ದೀಯೇ ಯಯಾ ಕಯಾಪಿ ಸ್ತುತ್ಯ ಪ್ರಸೀದಸಿ ಇತ್ಯರ್ಥ ನೀನೇ ಈ ಸ್ತುತಿಯನ್ನ ಮಾಡಿಸುತ್ತಿರುವುದರಿಂದ ಯಾವ ಸ್ತುತಿ ಆದರೂ ಅದರಿಂದ ನೀನು ತೃಪ್ತಿಗೊಳ್ಳುತ್ತೀಯೇ ಅಂತನ್ನೋದು ಈ ಶ್ಲೋಕದ ಭಾವ ಅಂತ ವಿಷ್ಣುಪರ ಟೀಕೆಯೂ ಕೂಡ ಮೂರನೆಯ ಶ್ಲೋಕದ್ದು ಮುಗಿದಿದೆ ಮುಂದೆ ನಾಳೆ ನೋಡೋಣ स्वस्ति ॐ शान्त शान्त शान्तिः